ವರನ್ನ ನೀನು ನಮ್ಮ ಚೆಲುವ ಕನ್ನಡ ನಾಡ ಸೊಬ್ರ ನೋಡಣ್ಣ ಬಾರಕ್ಕ ನೀನು ನೋಡುವರಕ್ಕ ನಮ್ಮ ಚೆಲುವ ಕನ್ನಡ ನಾಡ ಸೊಬಗ ನೋಡಕ್ಕ ಸುಂದರವಾದ ಕಣ್ಣಂಬಾಡಿ ಬಣ್ಣದ ದೀಪದಿಂದ ಕೂಡಿ ನೋಡಕ್ ಬಲು ಚಂದರೈತಣ್ಣ ಬಾರಣ್ಣ ನೀ ಚೆಲುವ ಕನ್ನಡ ನಾಡ ನೋಡಣ್ಣ ಚೆನ್ನಕೇಶ್ವರ ನಿಂತ್ಕೊಂಡಂತ ಬೇಲು ದೇವಸ್ಥಾನದಲ್ಲಿ ಕಲ್ಲಿನಲ್ಲಿ ಚಿತ್ರ ಕೊರೆದವ್ರೆ ಬಾರಕ್ಕ ನೀನು ನೋಡು ಬಾರಕ್ಕ ನಮ್ಮ ಚೆಲುವ ಕನ್ನಡ ನಾಡ ಸೊಬಗ ನೋಡಕ್ಕ ಹಳೆ ಬೀಡು ದೇವರಿಗೆ ಪೂಜೆ ಮಾತ್ರ ನಡ್ಸಕ್ಕಿಲ್ಲ ನೋಡಕ್ ಬಲು ಗೈತಣ್ಣ ಬಾರಣ್ಣ ನೀನು ನಮ್ಮ ಚೆಲುವ ಕನ್ನಡ ನಾಡ ಸೊಬಗ ನೋಡಣ್ಣ ಬಣ್ಣ ಸಾಮಾನ್ ಮಾಡೋ ಪಟ್ನ ಕೆಸರು ಪಡೆದ ನಮ್ಮ ಚೆನ್ನಪಟ್ಟ ನೋಡು ಬಾರಕ ಬಾರಕ್ಕ ನೀನು ನೋಡು ಬಾರಕ ನಮ್ಮ ಚೆಲುವ ಕನ್ನಡ ನಾಡ ಸೊಬಗ ನೋಡಕ್ಕ ಬೆಟ್ಟದ ಮೇಲೆ ಕಲ್ಲಿನ ಬಸವ ಗುಟ್ರು ಹಾಕ್ತಾ ಕುಂತ್ಕೊಂಡೈತೆ ಮೆಟ್ಲು ಹತ್ತಿ ನೋಡು ಬಾರಣ್ಣ ನಮ್ಮ ಚರುವ ಕನ್ನಡ ನಾಡ ಸೊಬಗ ನೋಡಣ್ಣ ರಾಜರ ವಂಶ ನಿಲ್ಸಿನಂತ ಚಾಮುಂಡಿ ಬಂದ್ ಬೆಟ್ಟ ಸುತ್ತಿ ನೋಡು ಬಾರಕ ಬಾರಕ ನೀನು ನೋಡು ಬಾರಕ ನಮ್ಮ ಚೆಲುವ ಕನ್ನಡ ನಾಡ ಸೊಬಗ ನೋಡಕ ಚೆಲುವ ಕನ್ನಡ